ಶಿಶುಪಾಲನ ಕೋಪ ಆರಲಿಲ್ಲ ಅದು ಆರತಕ್ಕ ಕೋಪವಲ್ಲ ಅದು ಮೂರನೇ ಜನ್ಮದಲ್ಲಿ ತನ್ನ ರಾಕ್ಷಸ ಶರೀರವನ್ನು ನೀಗಿಕೊಂಡು ಕೃಷ್ಣ ಸಾಯುಜ್ಯವನ್ನು ಪಡೆಯತಕ್ಕಂಥ ಕಾಲ ಜಯ ವಿಜಯರ ಕಥೆಯನ್ನು ನಾವು ನೆನೆದುಕೊಳ್ಳಬೇಕು ಆದ್ದರಿಂದ ಮತ್ತೆ ಅವನು ಕೃಷ್ಣನನ್ನು ಬಯ್ಯುವುದಕ್ಕೆ ಆರಂಭ ಮಾಡಿದ ಆಹ್ವಯೇ ಮೃಣಂ ಗಚ್ಚ ಮಯ ಸಾರ್ಧಂ ಜನಾರ್ದನ ಪಾಂಡವರಿರಲಿ ಹುಡುಗರು ಹೇ ಕೃಷ್ಣ ನೀನು ವೀರನಾಗಿದ್ದ ಪಕ್ಷದಲ್ಲಿ ನಿನಗೆ ಪೂಜೆ ಸಲ್ಲಲೇಬೇಕಾಗಿದ್ದ ಪಕ್ಷದಲ್ಲಿ ಅವನು ಹೇಳಿದ್ನಲ್ಲ ಭೀಷ್ಮ ಈ ಸಭೆಯಲ್ಲಿ ಯಾರನ್ನ ಗೆದ್ದಿಲ್ಲ ಕೃಷ್ಣ ಅಂತ ನಾನು ಇದ್ದೇನೆ ನನ್ನನ್ನು ಗೆಲ್ಲು ನೋಡೋಣ ಯಾವದಜ್ಞಾನಿ ಹನ್ಮಿತ್ವಾಂ ಸಹಿತಂ ಸರ್ವ ಪಾಂಡವೈ ಪಾಂಡವರ ಜೊತೆಯಲ್ಲಿ ನಿನ್ನನ್ನು ಸೇರಿಸಿ ಕೊಂದು ಬಿಡ್ತೇನೆ ಇಲ್ಲ ನಾ ಬದುಕಿರಬೇಕು ಇಲ್ಲ ನೀ ಬದುಕಿರಬೇಕು ನಾ ಬದುಕಿರೋ ತನಕ ನನಗೆ ಪೂಜೆ ಆಗತಕ್ಕದ್ದಲ್ಲ ಎಂಬುದಾಗಿ ಕತ್ತಿಯನ್ನು ಬಿಚ್ಚಿದ ಅವನ ಕಡೆಯವರಲ್ಲೇ ಎದ್ದು ನಿಂತರು ಭಿನ್ನಮತೀಯರು ಎರಡು ಪಂಗಡಾಗಿ ಹೋಯಿತು ಸಭೆಯಲ್ಲಿ ಶಿಶುಪಾಲನ ಕಡೆಯವರೆಲ್ಲ ನಿಂತರು ಪಾಂಡವರ ಕಡೆ ಭೀಮ ಅರ್ಜುನ ಮೊದಲಾದವರು ಭೀಷ್ಮನು ನಿಂತಿದ್ದಾರೆ ಏನಿದು ಒಳ್ಳೆ ಮುಹೂರ್ತ ಇಟ್ಟು ರಾಜಸೂಯ ಪೂರ್ತಿಯಾಯಿತು ಅಗ್ರಪೂಜೆ ಒಂದು ಇಷ್ಟವಾಂತರವಾಗಿ ಹೋಯ್ತಲ್ಲ ಆಗ ಶ್ರೀಕೃಷ್ಣ ಮೇಲಕ್ಕೆದ್ದದ್ದನ್ನು ನೋಡಿ ಸಭೆ ಶಾಂತವಾಯಿತು ಶಿಶುಪಾಲ ಮಾತ್ರ ನಿಂತೇ ಇದ್ದಾನೆ ಈ ಚಿತ್ರವನ್ನು ನಮ್ಮ ಮೈಸೂರು ಚಿತ್ರಶಾಲೆಯಲ್ಲಿ ತಿರುವಾಂಕೂರು ಸಂಸ್ಥಾನದ ಮಹಾರಾಜರು ರಾಜ ರವಿವರ್ಮ ಮಾಡಿರ್ತಕ್ಕ ಚಿತ್ರವನ್ನು ತಾವು ನೋಡಬೇಕು ಅದ್ಭುತವಾದ ಚಿತ್ರ ಅದು ಕೃಷ್ಣ ಮೇಲಕ್ಕೆದ್ದಾಗ ಸಭೆ ಶಾಂತವಾಯಿತು ಮೇಲಕ್ಕೆದ್ದು ಹೇಳ್ತಾನೆ ಇವನ ಅನೇಕ ಚರಿತ್ರೆಗಳಲ್ಲಿ ಸಭೆಯಲ್ಲಿ ಗೊತ್ತಿಲ್ಲದೆ ಇದ್ದದ್ದು ಕೆಲವು ಹೇಳ್ತೇನೆ ಕೇಳಿ ಪರಮ ನೀಚ ಇವನು ನನ್ನ ಸ್ವಂತ ಸೋದರ ತೇಮಗಾಯವನು ಇವನು ಪಾಂಡವರು ಹೇಗೋ ನನಗಿವನು ಅದೇ ಸಂಬಂಧ ನನಗೆ ಪಕ್ಷಪಾತವಿಲ್ಲ ಕುಂತಿದೇವಿಗೆ ಸ್ವಂತ ತಂಗಿಯ ಮಗ ಪಾಂಡವರಿಗೆ ನಾನು ಪ್ರೀತಿ ತೋರಿಸಿದ್ದು ಅವರ ಗುಣಕ್ಕಾಗಿ ಇವನು ಹುಟ್ಟುವಾಗಲೇ ಅನೇಕ ಮುಖಗಳಿಂದ ವಿಕಾರವಾಗಿ ಅನೇಕ ಬಾಯಿ ಅನೇಕ ಕಣ್ಣುಗಳು ಅಶ್ರೀರ್ವಾಣಿ ಹೇಳ್ತು ಯಾವನು ಮಡಲಲ್ಲಿಟ್ಟ ಸ್ವರೂಪ ಬರುತ್ತದೆಯೋ ಅವನಿಂದ ಮೃತ್ಯು ಎಂಬುದಾಗಿ ನನ್ನ ಮಡಲಲ್ಲಿಟ್ಟು ನಮ್ಮ ಸೋದರತ್ತೆ ಈ ಮಗು ರೂಪ ಬಂತು ಅವಳು ಕಾಲು ಹಿಡ್ಕೊಂಡು ಕೇಳ್ಕೊಂಡ್ಲು ಒಂದು ನೂರು ತಪ್ಪು ಮಾಡಿದ್ರು ಕ್ಷಮಿಸೋ ಎಂಬುದಾಗಿ ಆಯ್ತಮ್ಮ ಅಂತ ನಾನು ಹೇಳಿದೆ ಈಗ ಎಣಿಸಿದ್ದೇನೆ ಇವನು ಮಾಡಿದ ತಪ್ಪುಗಳಲ್ಲಿ ನೂರು ತುಂಬಿ ಹೋದವು ನಿಮ್ಗೆ ಗೊತ್ತಿಲ್ಲದೆ ಅಂತ ಹೇಳ್ತೇನೆ ನರಕಾಸುರನ ಬದಗೆ ನಾನು ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿದ್ದಾಗ ನಾನು ಊರಲ್ಲಿಲ್ಲ ಅಂತ ತಿಳ್ಕೊಂಡು ಈ ನೀಚ ದ್ವಾರಕೆಗೆ ಮುತ್ತಿಗೆಯನ್ನು ಹಾಕಿ ಇಡೀ ದ್ವಾರಕೆಯನ್ನೇ ಸುಟ್ಟ ಇದು ವೀರ ಮಾಡುವ ಕೆಲಸವಲ್ಲ ಗಂಡಸಾಗಿದ್ದರೆ ನಾನು ಊರಲ್ಲಿದ್ದಾಗ ಬರಬೇಕಾಗಿತ್ತು ಹೋಗಲಿ ರೈವತಕ ಪರ್ವತದಲ್ಲಿ ಉಗ್ರಸೇನನ ಪತ್ನಿಯನ್ನು ರಹಸ್ಯದಲ್ಲಿ ಕೊಂದ ನಾನು ಸವೀರ ದೇಶಕ್ಕೆ ಹೋಗಿದ್ದಾಗ ಅಕ್ರೂರನ ಪತ್ನಿಯನ್ನೇ ಅಪಹಾರ ಮಾಡಿದ ಅವನು ಕಾಮಾತ್ಮ ದುರಾತ್ಮ ಸೋದರ ಮಾವನ ಮಗಳು ಭದ್ರೆಯನ್ನು ಅಪಹಾರ ಮಾಡಿಕೊಂಡು ಹೋದ ಇದೆಲ್ಲ ಪರೋಕ್ಷವಾದದ್ದು ರುಕ್ಮಿಣಿಯಲ್ಲಿ ಕೂಡ ಇವನಿಗೆ ಕುಬುದ್ಧಿ ಇತ್ತು ಅವಳು ನನಗೆ ಸೇರಿದವಳು ಅಂತ ಅವಳು ಇಷ್ಟವಿಲ್ಲದೆ ಇದ್ದ ಕನ್ಯೆಯನ್ನು ಅವನ ಅವಳ ಅಣ್ಣ ಬೇರೆ ರೂಪ್ಮಿ ಅಂತ ಕೊಡೋದಕ್ಕೆ ಹೋದರೆ ಮದುವೆ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದ ಅದು ಈಗ ಇದೆಲ್ಲ ಬಿಟ್ಬಿಡೋಣ ಪ್ರತ್ಯಕ್ಷನಿಂದೆ ಪರೋಕ್ಷನಿಂದೆ ಅವರಿವರೇ ಕೇಳಿದ್ದು ಹೇಳಿದ್ದು ಬೇರೆ ಕಡೆ ಬೈದದ್ದು ಬೇರೆ ನನ್ನನ್ನು ಪ್ರತ್ಯಕ್ಷವಾಗಿ ಬೈದಿದ್ದಾನೆ ಆದ್ದರಿಂದ ಇವನನ್ನು ನಾನು ಸಂಹಾರ ಮಾಡದಲ್ಲದೆ ಯುದ್ಧ ಕೇಳ್ತಾನಲ್ಲ ಯುದ್ಧ ಕೊಡ್ತೇನೆ ಅವನಿಗೆ ಎಂಬುದಾಗಿ ಸ್ವಾಮಿ ಕೃಷ್ಣ ತನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡ ಚಕ್ರವನ್ನ ಮನಸ ಚಿಂತೆಯ ಚಕ್ರಂ ದೈತ್ಯವರ್ಗ ನಿಷೋದನಂ ತಥಾ ಬ್ರುವತಯೇ ವಾಸ್ಯ ಭಗವಾನ್ ಮಧುಸೂದನ ಮನಸ ಚಿಂತೆಯ ಚಕ್ರಂ ದೈತ್ಯವರ್ಗ ನಿಷೋದನಂ ಏತಸ್ಮಿನ್ನೇವ ಕಾಲೇ ತೋ ಚಕ್ರೆ ಹಸ್ತಗತೆ ಸತಿ ಅಪರಾಧಶತಂ ಕ್ಷಾಮ್ಯಂ ಮಾತರಸ್ಯವ ಯಾಚತೆ ವಾಕ್ಯಗಳೆಲ್ಲ ಕೊಡ್ತಾರೆ ಸುದರ್ಶನ ಚಕ್ರವನ್ನು ಧ್ಯಾನ ಮಾಡಿದ ಕೃಷ್ಣ ಬಲಗೈಯಲ್ಲಿ ಬಂದು ನಿಂತುಕೊಂಡಿತು ಒಡನೆಯದನ್ನೇ ಪ್ರಯೋಗ ಮಾಡಿದ್ದಾನೆ ಪ್ರಯೋಗ ಮಾಡಿದ ಕೂಡಲೇ ಶಿಶುಪಾಲನ ತಲೆ ತೆಗೆದು ಹೋಯಿತು ಅವನು ಸ್ತಬ್ಧವಾಗಿ ನಿಂತುಬಿಟ್ಟ ಇದೇನು ಮಾಯ ಎಲ್ಲಿಂದ ಬಂತು ಕಣ್ಣು ಕೋರೈಸಿ ಹೋಯಿತು ಸಾವಿರ ಕೋಟಿ ಸೂರ್ಯ ಉದಯವಾದಂತೆ ಸುದರ್ಶನ ಪ್ರಕಾಶದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅವನಿಗೆ ಅವನ ತಲೆಯನ್ನೇ ತೆಗೆದು ಬಿಡಿತು ಶಿಶುಪಾಲ್ನಲ್ಲಿದ್ದಂಥ ಒಂದು ದಿವ್ಯ ಜ್ಯೋತಿ ಬಂದು ಶ್ರೀಕೃಷ್ಣನಲ್ಲಿ ಅಂತರ್ಧಾನವಾಯಿತು ಈ ಸಂದರ್ಭದಲ್ಲಿ ಚಂಪು ಭಾರತದಲ್ಲಿ ಒಂದು ತಮಾಷೆ ಹೇಳ್ತಾರೆ ಅಶ್ಲೀಲವಾಗಿ ಸಮಾಪ್ತಿ ಮತಿ ನವೇತಿ ಸಂದ್ರಷ್ಟು ಕಾಮದಾನವ ವೈರಿ ಚಕ್ರಂ ಕಲ್ಪಾಂತ ತಿಗ್ಮಕರ ಕಲ್ಪಮನಲ್ಪ ವೇಗಂ ಕಂಠೇ ವಿಭೇದ ರಣಕರ್ಮಣಿ ದಾಮಘೋಷಂ ಚಂಪು ಭಾರತ ಅಂತ ಒಂದು ಗ್ರಂಥ ಅನಂತ ಎಂಬ ಕವಿ ಬರೆದಿದ್ದಾನೆ ಅಶ್ಲೀಲವಾಗಿಯ ಸಮಾಪ್ತಿಮತಿ ನವಾಯಿತಿ ಅಶ್ಲೀಲ ಅಂದ್ರೆ ಅಮಂಗಳವಾದ ವಾಕ್ಯಗಳು ಕೃಷ್ಣನ ಗುಣಗಳನ್ನೆಲ್ಲ ದೋಷವಾಗಿ ಪಟ್ಟಿ ಮಾಡ್ತಾ ಇದ್ನಲ್ಲ ಇವನು ಅದು ಅಶ್ಲೀಲವಾದ ವಾಕು ಮುಗೀತೋ ಮುಗಿಲಿಲ್ವೋ ಇನ್ನೂ ಉಳಿದಿದೆಯೋ ಬಾಕಿ ಅಂತ ಆ ಶಿಶುಪಾಲನ ತಲೆ ಎಂಬ ಮುಚ್ಚಳವನ್ನು ತೆಗೆದು ಒಳಗಡೆ ಏನು ಇನ್ನಾದರೂ ಬೈಗಳ ಉಳಿದಿದೆಯೋ ಅಂತ ನೋಡುವಂತೆ ಶಿಶುಪಾಲನ ತಲೆಯನ್ನು ತೆಗೆಯಿತು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ಬೈದವರಿಗೆ ಮೋಕ್ಷ ಕೊಡುವುದು ಅತ್ಯಂತ ಅಪರೂಪವಾದ ವಿಷಯ ದ್ರೌಪದಿ ದೇವಿ ಮುಂದೆ ಸಭೆಯಲ್ಲಿ ಕೃಷ್ಣನ ಧ್ಯಾನ ಮಾಡುವಾಗ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಭಗವಂತನ ಅನೇಕ ಲೀಲೆಗಳಲ್ಲಿ ಮನುಷ್ಯರಿಗೆ ಅರ್ಥವಾಗುವುದಕ್ಕೆ ತುಂಬ ಕಠಿಣವಾದದ್ದನ್ನು ವರ್ಣಿಸ್ತಾಳೆ ಒದೆದೊಡ ಬೈ ಬೈದೊಡೆ ಪದವನಿತ್ತವರುಂಟೇ ಕರುಣಾಸ್ಪದರನ ಕೇಳ್ದರಿಯೇ ಕಮಲಾಸನಾದ್ಯರಲಿ ಪದವ ಸೋಂಕಿತಮೂ ಹೊಡುತ್ತಿದ್ದಿತು ಕಡ ಹೆಂಗಸಿನ ಹೇರಾಳದ ಕೃಪಾಳುವೆ ಕೃಷ್ಣ ಸಲಹು ಎಂದು ಒರಲಿದದು ತರಳೆ ಕುಮಾರವ್ಯಾಸ ಭಾರತ ಒದೆದೊಡೊಲಿದವರುಂಟೆ ಭೃಗು ಮಹರ್ಷಿ ತ್ರಿಮೂರ್ತಿ ಪರೀಕ್ಷೆ ಕಾಲದಲ್ಲಿ ಶ್ರೀ ಮಹಾವಿಷ್ಣುವನ ಎದೆಯನ್ನೇ ಒದಿತಾನೆ ಅಯ್ಯೋ ಕಲ್ಲಾದ ನನ್ನ ಎದೇನು ಓದ್ರಲ್ಲ ನಿಮ್ಮ ಕಾಲ್ಗೆ ಎಷ್ಟು ನೋವಾಯಿತು ಅಂತ ಅವನಿಗೂ ಅನುಗ್ರಹ ಮಾಡ್ತಾರಲ್ಲ ಇವನಲ್ವೇ ಸಾತ್ವಿಕ ಮೂರ್ತಿ ಬೈದೊಡೆ ಪದವನಿತ್ತವರುಂಟೆ ಶಿಶುಪಾಲನ ಪ್ರಸಂಗ ಕರುಣಾಸ್ಪದರ ಕೇಳ್ದರಿಯ ಕಮಲಾಸನಾದ್ಯದಲ್ಲಿ ಬ್ರಹ್ಮರುದ್ರ ಮಹೇಂದ್ರಾದಿಗಳಲ್ಲಿ ಇಂಥ ಕರುಣೆ ಇದ್ದವರು ಬೇರೆ ದೇವತೆಗಳಿಲ್ಲ ಪದ ಸೋಂಕಿತಮೂ ಹೊಡುತ್ತಿದ್ದಿತು ಗಡ ಪಾದ ಸ್ಪರ್ಶವಾದ ಕೂಡಲೇ ಒಂದು ಕಲ್ಲು ಕಾಡುಗಲ್ಲು ಅಹಲ್ಯ ಉಂಟಾಯಿತು ಹೆಂಗಸಿನ ಹೇರಾಳದ ಕೃಪಾಳುವೇ ಸ್ತ್ರೀಯರು ಎಲ್ಲೆಲ್ಲಿ ಕಷ್ಟಪಟ್ಟರು ಸಹಿಸಲಾರದೆ ಅವರ ಕಷ್ಟಕ್ಕೆ ಹೋಗಿಡುವಂಥ ಸ್ವಾಮಿ ಕೃಪಾಳು ಕೃಷ್ಣ ಸಲಹೆಂದು ಹೊರಲಿದಲು ತರಳೆ ಕೇಳ್ಪಾರ್ಹಳ್ ಕೇಶವನ್ ಕೀರ್ತಿ ಅಲ್ಲಾಲ್ ಮತ್ತೊಮ್ಮ ಕೇಳ್ಪರೋ ದಕ್ಷಿಣ ಭಾರತದಲ್ಲಿ ಆಳ್ವಾರುಗಳಲ್ಲಿ ನಮ್ಮ ಆಳ್ವಾರರೆಂಬುವರು ಈ ಪ್ರಸಂಗವನ್ನು ಮಂಗಳಾಶಾಸ್ತ್ರ ಮಾಡ್ತಾರೆ ತಿರುಬಾಳ್ಮೊಳಿ ಎಂಬ ಗ್ರಂಥದಲ್ಲಿ ನೀವೇನಾರು ಕೇಳುವುದಕ್ಕೆ ಅರ್ಹವಾದದ್ದಿದ್ದರೆ ಕೃಷ್ಣನ ಕೀರ್ತಿ ಅಲ್ಲದೆ ಕೇಶವನ ಕೀರ್ತಿ ಅಲ್ಲದೆ ಮತ್ತೇನಿದೆ ಕೇಳುವುದಕ್ಕೆ ಅಂಥದ್ದೇನು ಮಾಡಿದ ಕೃಷ್ಣ ಕೇಳ್ಪಾರ್ ಶುಡು ಕೇಳ್ಮೈ ವಶವು ಹೊಳೆ ವೈಯಂ ಶೇಳ್ಪಾಲ್ ಪಳಂ ಪಹವಂ ಶಿಶುಪಾಲಂ ತಿರುವಡಿ ತಾಳ್ಪಾಲ್ ಅಡೆಯಿಂದ ತನ್ಮೈ ಅರಿವಾರೈ ಅರಿಂದುಮೇ ಶಿಶುಪಾಲ ಬೈದ ವಾಕ್ಯಗಳು ಹೇಗಿದ್ದುವಂತೆ ಅಂದರೆ ಅದನ್ನು ಕೇಳುವರು ಕಿವಿ ಸುಟ್ಟು ಕೃಷ್ಣನ ಕಿವಿ ಅಲ್ಲ ಈ ಬೈಗಳ ಬೈತಾ ಇದ್ದಾನೆ ಕಾಸಿದ ಸೀಸವನ್ನು ಕಿವಿಗೆ ಹೋಯ್ತಂತೆ ಸಭೆಯಲ್ಲಿ ಎಲ್ಲರಿಗೂ ತುಂಬ ಹಿಂಸೆಯಾಗಿದೆ ಕೇಳ್ಪಾರ್ ಶವಿ ಶುಡು ಶವೀಂದ್ರ ಕಿವಿ ಕಿವಿ ಸುಟ್ಟು ಹೋಗುವಂತೆ ಮೈ ವಶವು ಹಳೆ ಹೇ ಬೈಯುಂ ಅಶ್ಲೀಲ ಅಂತ ಹೇಳಿದ್ರಲ್ಲ ಅತ್ಯಂತ ಕೇಳು ಮಟ್ಟದ ಬೈಗಳಗಳು ಅದರಲ್ಲಿ ಏನು ಗಾಂಭೀರ್ಯವಿಲ್ಲ ಬೈದವನು ಯಾರು ಪಳಂಪಹವನ್ ಹಳೆಯ ಹಾಗೆ ಮೂರು ಜನ್ಮದ ಹಾಗೆ ಷೇಳ್ಪಾಲ್ ಪಹವನ್ ಅದು ಬಹುಕಾಲದಿಂದ ಕೂಡಿಟ್ಟ ದ್ವೇಷ ಹಿರಣ್ಯಾಕ್ಷ ಹಿರಣ್ಯಕಶಿಪು ಜನ್ಮದಿಂದ ಹಿಡಿದು ರಾವಣ ಕುಂಭಕರ್ಣ ಜನ್ಮಗಳಲ್ಲಿ ತೊಡಗಿ ಈಗ ಶಿಶುಪಾಲ ದಂತವಕ್ತರ ರೂಪದಲ್ಲಿ ಆ ಮೂರು ಜನ್ಮದ ದ್ವೇಷ ಇತ್ತಲ್ಲ ಶಿಶುಪಾಲನ್ ತಿರುವಡಿ ತಾಳ್ಪಾರಡೆಯಿಂದ ತನ್ಮಯಿ ಅಂಥವನಿಗೂ ಭಗವಂತ ತನ್ನ ಪಾದವನ್ನು ಕೊಟ್ಟನಲ್ಲ ಮೋಕ್ಷವನ್ನು ಕೊಟ್ಟನಲ್ಲ ಅದನ್ನು ಅರಿಂದುಮೇ ಅದನ್ನು ಅರಿತು ನೀವು ದೇವತಾಂತಗಳನ್ನು ಸ್ತೋತ್ರ ಮಾಡ್ತೀರಾ ಕೃಷ್ಣರಲ್ವೇ ಪರದೈವ ಅಂತ ಆಳ್ವಾರರು ಕೊಂಡಾಡ್ತಾರೆ ಶ್ರೀಮನ್ ಮಹಾಭಾರತದಲ್ಲಿ ಭಕ್ತಿಯ ಪ್ರಸಂಗಗಳಲ್ಲಿ ಇದು ಒಂದು ತುಂಬ ಶ್ರೇಷ್ಠವಾದ ಪ್ರಸಂಗ ಶಿಶುಪಾಲನೆ ಮೋಕ್ಷ ಕೊಟ್ಟದ್ದು ಸಭೆ ಸ್ತಬ್ಧವಾಗಿ ಹೋಯಿತು ಭೀಷ್ಮ ಧನ್ಯನಾದ ಕಣ್ಣಲ್ಲಿ ನೀರು ಉದುರ್ತಾ ಇದೆ ಪಂಚಪಾಂಡವರು ಸೊಂಟಕ್ಕೆ ಉತ್ರಿಗಳನ್ನು ಕಟ್ಟಿಕೊಂಡು ತ್ರಾಹಿ ತ್ರಾಹಿ ತ್ರಾಹಿ ಮುಕುಂದ ಮುಕುಂದ ನಮ್ಮನ್ನು ಕಾಪಾಡು ಕಾಪಾಡು ಅಂತ ಕೇಳ್ತಾ ಇದ್ದಾರೆ ಈ ಸಭೆಯಲ್ಲಿ ಆ ಭಕ್ತಿ ಭರಿತ ಭಾವವನ್ನು ಹಂಚಿಕೊಳ್ಳದೆ ಉಳಿದಿದ್ದವನು ದುರ್ಯೋಧನನೊಬ್ಬ ಇದೇನು ಮೋಸವಾಯಿತಲ್ಲ ಧರ್ಮರಾಜನ ಸಭೆಯಲ್ಲಿ ಅವಾಂತರ ಆಗಬೇಕಾಗಿತ್ತು ಅದು ಬೇಕಾಗಿತ್ತು ಯಾವನೋ ಇದ್ದ ನಮ್ಮ ಕಡೆ ಅಂತ ಶಿಶುಪಾಲ ಮೇಲೆ ಕೆದ್ರೆ ಅವನನ್ನು ಕೊಂದು ಹಾಕಿಬಿಟ್ನಲ್ಲ ಎಂಬುದಾಗಿ ತನ್ನ ಸರದಿ ಯಾವಾಗ ಎಲ್ಲಿ ಬರ್ತದೆಯೋ ಅಂತ ಭಯಪಟ್ಟು ದುರ್ಯೋಧನ ಶಕುನಿ ಕರ್ಣರು ಹಿತ್ತಲ ಭಾಗಗಳಿಂದ ಹೇಳದೆ ಕೇಳದೆ ಪರಾರಿಯಾಗಿದ್ದಾರೆ ತಾನೇ ಹೇಳ್ಕೊಳ್ತಾನೆ ಮುಂದೆ ಧೃತರಾಷ್ಟ್ರ ಹತ್ರ ಬಂದು ಹೇಳ್ತಾನಪ್ಪ ಆ ಸಭೆಯಲ್ಲಿ ಹುಚ್ಚು ನಾಯನ್ನು ಹೊಡೆಯುವಂತೆ ಕೃಷ್ಣ ಸಂಹಾರ ಮಾಡಿದರು ಶಿಶುಪಾಲನನ್ನು ಒಬ್ಬರು ಒಂದು ಕೊಯ್ ಅಂತ ಒಂದು ಬಾಲ ಒಂದು ಮಾತನ್ನು ಎತ್ತಲಿಲ್ಲ ಏನು ಮಾಡೋದು ಏನು ಮಾಡೋದು ಕೃಷ್ಣನ ಪ್ರಾಬಲ್ಯ ಆಗಿದೆ ಪಾಂಡವರ ಪ್ರಾಬಲ್ಯ ಆಗಿದೆ ಅಯ್ಯೋ ಅವರ ಐಶ್ವರ್ಯವನ್ನು ವೈಭವವನ್ನು ನೋಡಿ ನಾನು ಸಹಿಸಲಾರ್ನಲ್ಲ ಅಂತ ಹೇಳಿಕೊಳ್ಳುವಲ್ಲಿ ಆ ಶಿಶುಪಾಲ ಪ್ರಸಂಗದಲ್ಲಿ ದುರ್ಯೋಧನ ಪಟ್ಟ ಯಾತನೆಯನ್ನು ಮುಂದೆ ವರ್ಣನೆ ಮಾಡ್ತಾನೆ ಈ ಕಡೆಯಲ್ಲಿ ಧರ್ಮರಾಜ ಉತ್ತರ ಕ್ಷಣದಲ್ಲಿ ತಲ್ಲಣಕ್ಕೆ ಒಳಗಾದ ಶಿಶುಪಾಲನ ಹೆಣ ಬಿದ್ದಿದೆ ರಕ್ತ ಚೆಲ್ಲಿದೆ ಶಿಶುಪಾಲನ ಮಗ ಥರ ಥರ ಥರ ನಡುಗ್ತಾ ಇದ್ದಾನೆ ದೃಷ್ಟಕೇತು ಎಂಬ ಹುಡುಗ ಅವನನ್ನು ಕರೆದು ಕೃಷ್ಣ ಕೈ ಸನ್ನೆ ಮಾಡಿದ ಭೀಮಾರ್ಜುನರ ಕೈಯಲ್ಲಿ ಅಭಿಷೇಕ ತೀರ್ಥವನ್ನು ತರಿಸಿ ಆ ಹುಡುಗನ ತಲೆ ಮೇಲೆ ಅಲ್ಲೇ ಹೊಯ್ದು ಇನ್ನು ಮೇಲೆ ನಿಮ್ಮ ತಂದೆ ರಾಜ್ಯಕ್ಕೆ ನೀನೇ ಅಧಿಪತಿಯಾಗಿದ್ದೀಯ ಚೈದ ರಾಜ್ಯಕ್ಕೆ ಎಲ್ಲಿ ಹೆಣವನ್ನು ತಗೊಂಡು ಹೋಗಿ ಸಭೆಯಿಂದ ಅಂಥೇಳಿ ಅದನ್ನೆಲ್ಲ ಹೊರಗಡೆ ಸಾಗಿಸಿ ಅದಕ್ಕೆಲ್ಲ ಉತ್ತರ ಕ್ರಿಯೆ ಮಾಡಿಸಿ ಸಭೆಯಲ್ಲೆಲ್ಲ ನೀರು ಹಾಕಿ ತೊಳೆದು ಸ್ವಚ್ಛ ಮಾಡ್ತಾ ಇದ್ದಾರೆ ಆ ಮಗುವಿಗೆ ಅಲ್ಲೇ ಪಟ್ಟಾಭಿಷೇಕವಾಯಿತು ಒಂದು ಕಡೆ ತಂದೆ ಮರಣ ಇನ್ನೊಂದು ಇಲ್ಲಿ ಮಗನಿಗೆ ಪಟ್ಟಾಭಿಷೇಕ ಜರಾಸಂದ್ರನನ್ನು ಕೊಂದು ಅವನ ಮಗ ಸಹದೇವನಿಗೆ ಅಲ್ಲೇ ಪಟ್ಟಾಭಿಷೇಕ ಮಾಡಿದ ಹಾಗೆ ರಾಜ್ಯವೆಂಬುದು ಅನಾಯಕವಾಗಿರಬಾರದು ಅಂತ ಅಲ್ಲಿಂದಲೇ ಪಟ್ಟಾಭಿಷೇಕವಾಯಿತು ವೇದವ್ಯಾಸರು ಸಭೆಯಲ್ಲಿದ್ದರೂ ರಹಸ್ಯದಲ್ಲಿ ಆ ಸಾಯಂಕಾಲ ಧರ್ಮರಾಜ ಹೋಗಿ ಕೇಳ್ತಾನೆ ಗುರುಗಳೇ ಒಳ್ಳೆಯ ಮುಹೂರ್ತ ಅಂತಿಟ್ಟಿದ್ದೀರಿ ನನ್ನ ವೈಭವದ ಈ ರಾಜಸೂಯಕ್ಕೆ ಆದರೆ ಉತ್ಸವ ಮುಗಿದಿದ್ದು ಒಂದು ಘೋರ ಮರಣದಲ್ಲಿ ವಧೆಯಲ್ಲಿ ಯಾತಕ್ಕೆ ಹೀಗಾಯಿತು ಇಲ್ಲಿ ತುಂಬ ಸೂಕ್ಷ್ಮಗಳಿವೆ ನಮ್ಮ ಕನ್ನಡದ ಕವಿಗಳು ಅದನ್ನು ಅಷ್ಟು ಚೆನ್ನಾಗಿ ಗಮನಿಸಿದಂತೆ ನಮಗೆ ಕಾಣಿಸೋದಿಲ್ಲ ವೇದವ್ಯಾಸರು ಹೇಳಿದ ಮಾತುಗಳಲ್ಲಿ ತುಂಬ ಒಳಗಿನ ಅರ್ಥಗಳನ್ನು ನಾವು ನೋಡಬೇಕು ವೇದವ್ಯಾಸರು ಸ್ವಲ್ಪ ಹೊತ್ತು ಧ್ಯಾನಾಸಕ್ತರಾಗಿದ್ದು ಧರ್ಮರಾಜನ್ ಕೂರಿಸ್ಕೊಂಡು ಹೇಳಿದರು ಮಗು ಇದು ಯಾತ್ರ ಸೂಚನೆ ಅಂದರೆ ಇಲ್ಲಿಂದ ಸರಿಯಾಗಿ ಹದಿಮೂರನೇ ವರ್ಷಕ್ಕೆ ನಿನ್ನನ್ನು ನೆಪ ಮಾಡಿಕೊಂಡು ನಿನ್ನ ನೇತೃತ್ವದಲ್ಲಿ ಭೂಮಂಡಲದ ಸಕಲ ರಾಜಾಧಿರಾಜರು ಸಾಯ್ತಾರೆ ಅದಕ್ಕಿದು ಮುನ್ಸೂಚನೆ ಒಂದು ಮುಹೂರ್ತ ಇಟ್ಟವ್ರು ಅವರೇ ಮುಹೂರ್ತ ಸಾಮಾನ್ಯ ಒಳ್ಳೆ ಮುಹೂರ್ತ ಅಂತ ತಿಳ್ಕೊಂಡಿರ್ತೇವೆ ಪಶ್ಚಿಮದವರು ಹೇಳ್ತಾರೆ ನಮ್ಮಲ್ಲಿ ನಾಸ್ತಿಕರು ಬರೀ ಪಂಚಭೌತಗಳೇ ಸತ್ಯ ಅಂತ ಹೇಳು ಭೌತವಾದಿಗಳು ಇದನ್ನು ಒಪ್ಪುವುದಿಲ್ಲ ಆದರೆ ಭಾರತೀಯ ಸಂಪ್ರದಾಯ ಹೇಳುತ್ತೆ ಕಾಲಕ್ಕೂ ಸತ್ವ ರಜಸ್ಸು ತಮಸ್ಸು ಎಂಬ ಗುಣವಿದೆ ಒಳ್ಳೆಯ ಕಾಲ ಕೆಟ್ಟ ಕಾಲ ಭಾರತದಲ್ಲಿ ಇವತ್ತಿಗೂ ಹಳ್ಳಿಯವರು ಹೇಳ್ತಾರೆ ಒಳ್ಳೆ ಕಾಲ ಬರಲಿ ಬುದ್ಧಿ ಯಾಕೋ ಕೆಟ್ಟ ಕಾಲ ಆಯಿತು ವಿಷಗಳಿಗೆ ಬಂತು ಕೆಟ್ಟು ಮಾತಾಡಿಬಿಟ್ಟು ಗಳಿಗೆಗಳಲ್ಲಿ ಅಮೃತಗಳಿಗೆ ವಿಷಗಳಿಗೆ ಅಂತಿರುತ್ತೆ ಅದನ್ನೇ ಜೋಯಿಸರ ಲೆಕ್ಕಾಚಾರ ಮಾಡಿ ತ್ಯಾಜ್ಯ ಕಾಲ ಯಾವುದು ರಾಹುಕಾಲ ಯಾವುದು ಗುಳಿಕ ಕಾಲ ಯಾವುದು ಕಂಟಕ ಕಾಲ ಯಾವುದು ತಾರಾಬಲ ಚಂದ್ರಬಲ ಇತ್ಯಾದಿಗಳನ್ನು ಪಂಚಕ ದೋಷಗಳನ್ನು ತೆಗೆದು ಮುಹೂರ್ತಗಳು ಅಂತ ಇಡ್ತೇವೆ ಇದು ಪಶ್ಚಿಮದವರಿಗೆ ಇಷ್ಟೆಲ್ಲ ಕಾಲದ ಬಗೆಗೆ ಒಂದು ಅಕ್ಕರೆಯಲ್ಲ ಆದ್ದರಿಂದ ಅವರಲ್ಲಿ ಆ ಶಾಸ್ತ್ರ ಬೆಳೆಯಲಿಲ್ಲ ಮಹಮ್ಮದಿಯರಲ್ಲಿ ಕ್ರೈಸ್ತರಲ್ಲಿ ಬೌದ್ಧರಲ್ಲಿ ಜೈನರಲ್ಲಿ ಭಾರತದಲ್ಲಿದ್ದವರಲ್ಲಿ ಸ್ವಲ್ಪ ಮಟ್ಟಿಗೆ ನಂಬಿಕೆ ಉಳ್ಕೊಂಡಿರ್ಬೋದು ನೋಡಿ ಒಂದು ಆಶ್ಚರ್ಯವನ್ನು ಹೇಳ್ತೇನೆ ಈ ಮುಹೂರ್ತ ಧರ್ಮರಾಜನ ರಾಜಸೋಯ ಮುಹೂರ್ತ ಇದ್ದದ್ದು ಧರ್ಮರಾಜನ ಹುಟ್ಟು ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಅಥವಾ ಜ್ಯೇಷ್ಠ ಮೂಲ ಸಂಧಿ ನಕ್ಷತ್ರದಲ್ಲಿ ಜೋಯಿಸ್ರು ಹೇಳ್ತಾರೆ ಸಂಧಿ ನಕ್ಷತ್ರ ಸಂಧಿ ಲಗ್ನದಲ್ಲಿ ಮುಹೂರ್ತ ಇಡಬಾರದು ಹೀಗೆಯೋ ಹಾಗೆಯೋ ಅಂತ ಅನುಮಾನ ಬರ್ತದೆ ಮಾಡಬಾರದು ಅದರಲ್ಲಿ ಜನ್ಮ ನಕ್ಷತ್ರ ಜನ್ಮ ತಾರೆಯಲ್ಲಿಟ್ಟರೆ ತೊಂದರೆ ಅಂತ ಹೇಳ್ತಾರೆ ಅಲ್ಲದೆ ಅಮಾವಾಸ್ಯೆ ದಿವಸ ಬೇರೆ ಇತ್ತ ಅಮಾವಾಸ್ಯೆ ಅಮಂಗಳದ ಮುಹೂರ್ತ ನಮ್ಮ ಕರ್ನಾಟಕದಲ್ಲಿ ಅಮಾವಾಸ್ಯೆ ದಿವಸ ಏನಿದ್ರೂ ದೇವರು ಪೂಜೆ ಮಾಡ್ತಾರೆ ಭಯಭಕ್ತಿಯಿಂದ ಇರ್ತೇವೆ ವೈಭವದ ಉತ್ಸವಗಳನ್ನು ಮದುವೆ ಮೊದಲಾದವನ್ನು ಮಾಡುವುದಿಲ್ಲ ತಮಿಳ್ನಾಡಲ್ಲಿ ಅಮಾವಾಸ್ಯೆ ತುಂಬ ಶ್ರೇಷ್ಠ ಮುಹೂರ್ತ ಅಂತ ಅವತ್ತೇ ಮದುವೆ ಮಾಡ್ತಾರೆ ಸೂರ್ಯ ಚಂದ್ರರು ಸಂಗಮಿಸಿ ಅವತ್ತು ರಾತ್ರಿ ತುಂಬ ಕರಾಳವಾದದ್ದು ನಾವು ತಿಳ್ಕೊಂಡ್ರೆ ತಮಿಳ್ನಾಡಿನವರದು ಪರ್ವಕಾಲ ಸೂರ್ಯಚಂದ್ರ ಕಾಲ ಪುಣ್ಯಕಾಲ ಅಂತ ತಿಳ್ಕೊಂಡು ಅಂತಹ ದಿವಸ ಶುಭ ಶೋಭನೆಗಳನ್ನು ಮಾಡ್ತಾರೆ ಅದು ಇಂಟರ್ಪ್ರಿಟೇಷನ್ ವ್ಯತ್ಯಾಸ ಆದರೆ ಅಮಾವಾಸ್ಯೆ ಎಂಬುದು ಮನುಷ್ಯ ಜಾಗರಿಕೆಯಿಂದ ಎಚ್ಚರಿಕೆಯಿಂದ ಪೂರ್ವ ಹುಣ್ಣಿಮೆ ಹಾಗೂ ಅತಿ ಬೆಳಕು ಅತಿ ಕತ್ತಲೆ ಮನುಷ್ಯನಿಗೆ ಒಳ್ಳೆಯದಲ್ಲ ಆದ್ದರಿಂದ ಎಚ್ಚರಿಕೆಯಿಂದಿರಬೇಕು ಆದರೆ ವೇದವ್ಯಾಸರು ಸರ್ವಜ್ಞರು ಭಗವಂತನ ಇನ್ನೊಂದು ರೂಪ ಕೃಷ್ಣನ ಇನ್ನೊಂದು ರೂಪ ತಿಳಿದು ತಿಳಿದು ಯಾತಕ್ಕಿಟ್ಟರು ಈ ಮುಹೂರ್ತವನ್ನು ಅಥವಾ ಈ ಮುಹೂರ್ತ ಇಟ್ಟದ್ದು ಧರ್ಮರಾಜನ ರಾಜಸೂಯಕ್ಕೋ ಅಥವಾ ಬೇರಾವುದೇ ವಿಷಯಕ್ಕೋ ಅಂತ ಕೇಳಿದರೆ ನಾವು ಸ್ವಲ್ಪ ಹೀಗೆ ಸೂಚನೆ ಮಾಡ್ಬೋದು ಒಂದನೇದು ಅವರು ಮುಹೂರ್ತ ಇಟ್ಟದ್ದೇ ದಿಗ್ವಿಜಯ ಪೂರ್ತಿಗಾಗಿ ಭೀಮ ಅರ್ಜುನ ನಕುಲ ಸಹದೇವರು ನಾಲ್ಕು ದಿಕ್ಕುಗಳಲ್ಲಿಯೂ ಗೆದ್ದು ಕಪ್ಪ ಕಾಣಿಕೆ ತಂದಿದ್ದರು ಗೆಲ್ಲದೇ ಇದ್ದ ಪದಾರ್ಥ ಒಂದಿತ್ತು ಅದೇ ಶಿಶುಪಾಲ ಅವನನ್ನು ಪೂರ್ತಿ ಮಾಡುವುದಕ್ಕೆ ಮುಹೂರ್ತ ಅಂತಿಟ್ರು ಅಂತ ಕಾಣುತ್ತೆ ಅಥವಾ ಮುಂದೆ ಬರುವ ಮಹಾಭಾರತ ಯುದ್ಧಕ್ಕೆ ಇದನ್ನು ನಾಂದಿಯನ್ನಾಗಿ ಮಾಡಿಕೊಂಡು ಇವರಿಟ್ಟ ಮುಹೂರ್ತ ಮುಂದೆ ಬರುವ ಯುದ್ಧಕ್ಕೆ ಅಂತ ಹೇಳಬಹುದು ಹೇಗೆ ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ ರಾಮಚಂದ್ರ ಕಂಕಣ ಕಟ್ಟಿದ್ರಲ್ಲ ವಸಿಷ್ಠರು ಅವ್ರ ಕಂಕಣ ಕಟ್ಟಿದ್ದು ರಾಮನ ವನವಾಸಕ್ಕೋ ರಾವಣನ ವಧೆಗೋ ರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕಕ್ಕೋ ಅದನ್ನು ನಮ್ಮ ಚಂಪೂ ರಾಮಾಯಣದ ಕವಿ ಭೋಜರಾಜ ಕವಿ ಸ್ಪಷ್ಟವಾಗಿ ಹೇಳ್ತಾನೆ ರೇಖಾರಥಾಂಗ ಸರಸೀರುಹ ಶಂಖ ಚಿಹ್ನೆ ಕ್ಷೇಮಂಕರೇ ತವ ಕರೆ ಜಗತಾಂತ್ರಯಾಣ ಕಾಂತಾರ ಕಂದ ಖನನಂ ರಚಯಸ್ವನೂನಂ ಇತ್ಯಾಬದ್ಧವಾನ್ ಪ್ರಜಸರಂ ಭಗವಾನ್ ವಸಿಷ್ಠ ಇದು ಕೌಸಲ್ಯ ಮಾತಿನಲ್ಲಿ ಹೇಳ್ತಾರೆ ಕಂಕಣ ಕಟ್ಟುವಾಗ ಪ್ರಭು ರಾಮ ಮಗು ನಿನ್ನ ಕೈಯನ್ನು ನೋಡ್ತಾ ನೋಡ್ತಾ ವಸಿಷ್ಠರು ರೇಖಾ ರಥಾಂಗ ಸರಸಿ ರುಹಶಂಖ ಚಿಹ್ನೆ ಅದರಲ್ಲಿ ಶಂಖ ಚಕ್ರ ಪದ್ಮ ಗದೆ ಗುರುತುಗಳನ್ನು ನೋಡಿ ಅಯ್ಯೋ ಇಷ್ಟು ಪವಿತ್ರವಾದ ಕೈ ರಾಕ್ಷಸ ಸಂಹಾರ ಮಾಡಬೇಕು ದಕ್ಷಿಣಕ್ಕೆ ಹೋಗಬೇಕು ದಂಡಕಾರಣ್ಯಕ್ಕೆ ಹೋಗಬೇಕು ಮಾರಿ ಶಾಖರ ದೂಷಣ ರಾವಣಾದಿಗಳ ಸಂಹಾರ ಮಾಡಬೇಕು ಅದು ಬಿಟ್ಟು ಗುಟ್ಟಾಗಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನಲ್ಲ ದಶರಥ ಇದು ಸರಿಯಲ್ಲ ಅಂತ ತಿಳ್ಕೊಂಡು ವನವಾಸಕ್ಕೆ ಮುಹೂರ್ತ ಇಟ್ಟಿರಬೇಕು ಅಬದ್ಧವಾನ್ ಪ್ರತಿಸರಂ ಭಗವಾನ್ ವಸಿಷ್ಠ ತ್ರಿಕಾಲಜ್ಞರು ಅವ್ರ ಮುಹೂರ್ತ ಇಟ್ಟು ಸುಳ್ಳಾಗೋದಿಲ್ಲ ಈ ಮುಹೂರ್ತ ಯಾತಕ್ಕೆ ತಪ್ಪಿತು ಪಟ್ಟಾಭಿಷೇಕ ಆಗಲಿಲ್ಲ ಅದು ಅವರು ಪಟ್ಟಾಭಿಷೇಕಕ್ಕೆ ಮುಹೂರ್ತ ಇಡಲೇ ಇಲ್ಲ ಅವರಿಟ್ಟಿದ್ದೇ ರಾವಣನ ವಧೆಗೆ ಅದೇ ರೀತಿಯಲ್ಲಿ ಇಲ್ಲಿ ಶಿಶುಪಾಲ ವಧೆಯನ್ನು ಮುಂದೆ ಮಾಡಿಕೊಂಡು ಮುಂದೆ ಬರುವ ಮಹಾಯುದ್ಧಕ್ಕೆ ಮುಹೂರ್ತ ಇಟ್ಟಿರಬೇಕು ಅಂತ ನಾವು ಹೇಳ್ಬೋದು ಅಂತ ಕಾಣುತ್ತೆ ಇಷ್ಟು ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಹೇಳಿಲ್ಲ ಆದರೆ ನಡೆದದ್ದು ಉಂಟು ಅದು ಜನ್ಮಲಗ್ನ ಜನ್ಮತಾರೆ ಧರ್ಮರಾಜನ ಅಮಾವಾಸ್ಯ ದಿವಸ ಜ್ಯೇಷ್ಠ ಮೂರ್ತ ಮೂಲ ನಕ್ಷತ್ರಯುಕ್ತವಾದದ್ದು ಅದೆಲ್ಲ ಮಹಾಭಾರತದಲ್ಲಿ ಸ್ಪಷ್ಟವಾಗಿದೆ ಯಾವಾಗ ಧರ್ಮರಾಜ ಕೇಳಿದನೋ ಅಯ್ಯೋ ಇನ್ನು ಹದಿಮೂರು ವರ್ಷಕ್ಕೆ ನನ್ನ ನಿಮಿತ್ತ ನನ್ನ ಹೆಸರನ್ನು ಹೇಳಿಕೊಂಡು ಲೋಕದ ದೊರೆಗಳೆಲ್ಲ ಸಾಯುವ ಪಕ್ಷದಲ್ಲಿ ಅದನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡೋಣ ವಿಧಿಯನ್ನು ನಾವು ಮೀರುವುದಕ್ಕೆ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡುವುದು ಹೇಗೆ ಎರಡು ಕೈ ಕೂಡಿದ್ರೆ ತಾನೇ ಚಪ್ಪಾಳೆ ಇಲ್ಲಿಂದ ಆಚೆಗೆ ನಮಗೂ ಕೌರವರಿಗೂ ಸಂಭಾವ್ಯವಾದ ಮಹಾಯುದ್ಧ ಬರುವುದಕ್ಕೆ ನಾನು ಕಾರಣ ಆದರೆ ತಾನೇ ಮುಂದೆ ಪ್ರಶ್ನೆ ಅವ್ರು ಹೇಳಿದಾಗ ನಾನೇ ಕೇಳಿಬಿಡ್ತೇನೆ ಹದಿಮೂರು ವರ್ಷ ಮುಗಿಯುವಷ್ಟರಲ್ಲಿ ನಮ್ಮ ಸೋದರರು ದಾಯಾದಿಗಳು ಕೌರವರು ಏನು ಹೇಳಿದರು ಅವರ ಮಾತಿನಂತೆ ನಾನೇ ನಡೀತೇನೆ ಎಂಬುದಾಗಿ ಧರ್ಮಜ ಒಂದು ಅವಿವೇಕದ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ ಆದರೆ ವಿಧಿ ಅದನ್ನು ತನಗೆ ಅನುಕೂಲವನ್ನಾಗಿ ಬಳಸಿಕೊಂಡಿತು ಇಲ್ಲಿ ತಿಳಿಯಬೇಕಾದ ವಿಷಯಗಳು ಬಹಳ ಇದೆ ಯುಧಿಷ್ಠಿರನನ್ನು ಧರ್ಮರಾಜ ಅಂತ ಹೇಳ್ತೇವೆ ಅವನು ಯಮಧರ್ಮರಾಜನ ಒಂದು ಅಂಶ ಮಹಾಭಾರತದಲ್ಲಿ ಯಮಧರ್ಮನ ಅಂಶದಲ್ಲಿ ಹುಟ್ಟಿದವನು ಇನ್ನೊಬ್ಬ ಇದ್ದ ಇವನು ಚಿಕ್ಕಪ್ಪ ವಿದುರ ವಿದುರನಿಗೂ ಧರ್ಮರಾಜನಿಗೂ ಇಲ್ಲಿ ಕಾರ್ಯಕ್ಷೇತ್ರ ಹಂಚಿ ಹೋಯಿತು ವಿದುರ ಯಮಧರ್ಮನ ನ್ಯಾಯನಿಷ್ಠರ ಮುಖ ಸತ್ಯವನ್ನು ಆಡುವುದಕ್ಕೆ ಸೀಮಿತವಾಯಿತು ಯುಧಿಷ್ಠರನ ಮುಖ ಕೌರವಾದಿ ದುಷ್ಟರನ್ನೆಲ್ಲ ಒಳಗೆ ಸೆಳೆದುಕೊಂಡು ನರಕಲೋಕಕ್ಕೆ ತಳ್ಳುವ ಕೆಲಸ ಧರ್ಮರಾಜನ ಬಾಯಿ ರೂಪದಲ್ಲಿ ಉಂಟಾಯಿತು ಅಂತ ಹೇಳ್ಬೋದು ಇದು ವಿಧಿ ವಿಧಿಯನ್ನು ಮನುಷ್ಯ ವಂಚೋದಕ್ಕಾಗೋದಿಲ್ಲ ವಿಧಿ ಅಂದರೆ ದೇವರಿಗೆ ಮೀರಿ ಶಕ್ತಿ ಅಂತ ಅರ್ಥವಲ್ಲ ದೈವ ಸಂಕಲ್ಪಕ್ಕೆ ನಾವು ಶಕ್ತಿ ಅಂತ ಹೇಳ್ತೇವೆ ಒಂದು ಯುಗ ಪ್ರೌಢಯ ಆಗುವಾಗ ಒಂದು ಋತುಚಕ್ರ ಸುತ್ತುವಾಗ ಯಾವಾಗ ಏನಾಗಬೇಕನ್ನುವುದು ದೇವರ ಇಚ್ಛೆ ಇದು ಕಲಿಯುಗ ಬರಬೇಕು ಮುಂದೆ ಕೃಷ್ಣಾವತಾರ ಮುಗಿದ ದಿವಸಕ್ಕೆ ಕಲಿಯುಗ ಬರ್ತದೆ ಶಲ್ಯ ಪರ್ವದಲ್ಲಿ ಕರ್ಣಪರ್ವದಲ್ಲಿ ಅದಕ್ಕೆ ಬೇಕಾದ ಮಾತುಗಳನ್ನೆಲ್ಲ ಹೇಳಿದ್ದಾರೆ ಒಂದು ನಾಟಕ ಆಡ್ತೀರಿ ಎಷ್ಟೊತ್ತು ಆಡ್ತೀರಿ ಆಯಾ ಪಾತ್ರಗಳು ತಮ್ಮ ತಮ್ಮ ಬಾಯಲ್ಲಿ ನಾಟಕಕಾರ ಏನು ಬರೆಸಿದ್ದಾನೆ ಹೇಳಿಸಿದ್ದಾನೆ ಆ ಮಾತುಗಳನ್ನು ಆಡಬೇಕು ಆ ಮಾತುಗಳನ್ನು ಆಡಿದ ನಂತರ ಅವರು ನಿರ್ಗಮಿಸಬೇಕು ಗ್ರೀನ್ ರೂಮ್ಗೆ ಹೋಗಬೇಕು ಹೋಗದೆ ಅಲ್ಲೇ ನಿಂತರೆ ನಾಟಕ ಮುಂದೆ ನಡಿಬಾರದು ಪರದೆಯನ್ನು ಹಾಕೋನು ಅಂತ ಇರ್ತಾನೆ ಆ ಪರದೆಯನ್ನು ಹಾಕುವವನೇ ಕಾಲಪುರುಷ ಕೃಷ್ಣನೇ ಕಾಲಪುರುಷ ಕೃಷ್ಣಾವತಾರವಾದದ್ದೇ ದುಷ್ಟರ ಸಂಹಾರಕ್ಕೆ ದುಷ್ಟರ ಸಂಹಾರವಾಗಬಾರದು ಅಂತ ಧರ್ಮರಾಜ ಏನು ಪ್ರತಿಜ್ಞೆಯನ್ನು ಮಾಡಿದ ಅದನ್ನೇ ಉಪಯೋಗ ಮಾಡಿಕೊಂಡು ದುಷ್ಟರ ಸಂಹಾರವನ್ನು ಮಾಡಿಸ್ತಾನೆ ಆದ್ದರಿಂದ ತುಂಬ ಕಷ್ಟವಾಗುವ ಪ್ರಸಂಗ ಮುಂದಿನ ಕಥೆಯನ್ನು ಹೇಳುವುದು ಈ ಕಡೆಯಲ್ಲಿ ಬಹಳ ದಿವಸ ದುರ್ಯೋಧನ ಆ ಸಭೆಯಲ್ಲಿಯೇ ನಿಂತುಕೊಂಡ ರಾಜಸೂ ಯಾಕೆ ಮುಗಿದು ಹೋಯಿತು ಶಿಶುಪಾಲನ ಘೋರ ಮರಣದಲ್ಲಿ ಅದು ಮುಕ್ತಾಯವಾದದ್ದು ಯಾರಿಗೂ ಮನಸ್ಸಿಗೆ ನೆಮ್ಮದಿಯನ್ನು ತರಲಿಲ್ಲ ಬಂದವರೆಲ್ಲ ಉಡುಗೊರೆ ಪಡ್ಕೊಂಡು ಹೆಚ್ಚು ಮಾತನಾಡದೆ ಧರ್ಮರಾಜನಿಗೆ ನಮಸ್ಕಾರ ಮಾಡಿ ತಮ್ಮ ತಮ್ಮ ಊರಿಗೆ ಹೋದರು ದೊರೆಗಳೆಲ್ಲ ಹೋಗಿಬಿಟ್ರು ಶ್ರೀಕೃಷ್ಣನು ಧರ್ಮರಾಜನ ಅಪ್ಪಣೆಯನ್ನು ಪಡೆದು ಅವನಿಗೆ ಸಾಂತನವನ್ನು ಹೇಳಿ ದ್ವಾರಕಾಪುರಿಗೆ ಹೊರಟ ಬಲರಾಮನ ಜೊತೆಯಲ್ಲಿ ರುಕ್ಮಿಣಿ ಮೊದಲಾದವರ ಜೊತೆಯಲ್ಲಿ ಬಂದವರೆಲ್ಲ ಹೊರಟ ಹೋದರು ಶಕುನಿ ಕರ್ಣ ದುಶಾಸನ ದುರ್ಯೋಧನ ಬಹಳ ಮಟ್ಟಿಗೆ ಕೆಲವು ಅನುಚರರ ಜೊತೆಯಲ್ಲಿ ಅಲ್ಲೇ ಉಳಿದರು ಅವ್ರು ಯಾಕಪ್ಪ ಉಳಿದ್ರು ಎಲ್ಲರೂ ಹೋದ ಮೇಲೆ ಈ ಸಭೆಯಲ್ಲಿ ಧರ್ಮರಾಜನಿಗೆ ಪ್ರಕಟವಾಗಿ ಕಾಣಿಕೆ ಕೊಡದೇ ಇದ್ದವರಲ್ಲಿ ಭೀಷ್ಮ ಇದ್ದ ದ್ರೋಣ ಇದ್ದ ದುರ್ಯೋಧನ ಇದ್ದ ಇವರನ್ನು ಬಿಟ್ಟು ಉಳಿದವರೆಲ್ಲ ಕಾಣಿಕೆ ಕೊಟ್ಟಿದ್ದರು ಅಂದರೆ ಇವರು ಧರ್ಮರಾಜನ ಧರ್ಮಕ್ಷೇತ್ರದ ಅಡಿಯಲ್ಲಿ ಬಂದವರು ಬರದೇ ಇದ್ದವರು ಅಂದರೆ ಇವರು ಭಿನ್ನಮಿತಿ ಇರುವಲ್ಲ ಪೂರ್ಣಮತಿ ಇರುವಲ್ಲ ಇವರು ತಟಸ್ಥರು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ಅಡ್ಗೋಡೆ ಮೇಲೆ ದೀಪ ಇದ್ದ ಹಾಗೆ ನೋಡೋಣ ಅಂದ ಕೃಷ್ಣ ಎಷ್ಟು ಹೇಗೆ ಮಾಡೋಣ ಅಂತ ಮುಂದಕ್ಕೆ ಏನಾಯಿತು ಒಂದು ದಿವಸ ಶಕುನಿ ಮತ್ತು ದುರ್ಯೋಧನ ಒಂದು ರಾತ್ರಿ ತಮ್ಮ ಶಿಬಿರದಲ್ಲಿ ತಮ್ಮಷ್ಟು ತಾವೇ ಮಾತನಾಡ್ಕೊಳ್ತಾರೆ ಏ ಮಾಮ ಇದು ಏನಾಗಿ ಹೋಯ್ತಿದ್ದು ಇವರು ರಾಜಸೂಯ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇದರ ಮರ್ಮವೂ ಗೊತ್ತಿಲ್ಲ ಜಗತ್ತಿನೆಲ್ಲ ಗೆದ್ಕೊಂಡ್ಬಂದರು ಇಲ್ಲಿ ಶಿಶುಪಾಲ ಸತ್ತ ಅದು ನಮಗೆ ನೋಟಿಸ್ ಕೊಟ್ಟಾಗೆ ಹೇ ದುರ್ಯೋಧನ ನೀನೇನಾದರೂ ಪಾಂಡವರ ಮೇಲೆ ಬಾಲವನ್ನು ಬಿಚ್ಚೋ ಪ್ರಸಂಗದಲ್ಲಿ ನಾನಿದ್ದೇನೆ ಅಂತ ಕೃಷ್ಣ ಸೂಚನೆ ಕೊಟ್ಟಾಗಾಯಿತು ಅಂದರೆ ಮುಂದಿನ ಸರದಿ ನನ್ನದೇ ಪಕ್ಕದಲ್ಲೇ ಇದ್ದೆ ಇಂದ್ರಪ್ರಸ್ಥ ಹಸ್ತನಾವತಿ ತುಂಬ ದೂರದಲ್ಲಿಲ್ಲ ಆದ್ದರಿಂದ ಏನು ಮಾಡುವುದು ಪಾಂಡವರ ಬಲ ಇಷ್ಟೊಂದು ಬೆಳೆಯುವುದಕ್ಕೆ ನಮ್ಮ ತಂದೆ ಬುದ್ಧಿ ಇಲ್ಲದೆ ಇದ್ದವನು ಕುರುಡ ದೊರೆ ಅವಕಾಶವನ್ನು ಕೊಟ್ಟುಬಿಟ್ಟ ದುರ್ಯೋಧನ ನತೇ ಮರುಷ ಕಾರ್ಯ ಪ್ರತಿಯುಧಿಷ್ಠಿರಂ ಏನು ಯುಧಿಷ್ಠರನ ಬಗ್ಗೆ ಲಘುವಾಗಿ ಚಿಂತನೆ ಮಾಡಬೇಡ ಅಣ್ಣ ಅಂತ ತಿಳ್ಕೋಬೇಡ ಭಾಗಧೇಯಾನಿ ಹಿಸ್ವಾನಿ ಪಾಂಡವ ಭುಂಜತೆ ಸದಾ ಅಥವಾ ಅವನಷ್ಟಕ್ಕೆ ಅವ್ರು ಇರ್ತಾನೆ ಉಪೇಕ್ಷೆ ಮಾಡಿಬಿಟ್ಟು ಎಷ್ಟು ದಿವಸ ಮಾಡ್ತಾರೆ ಆ ಶಿಶುಬಾಲ ಹೋದಕ್ಕೆ ನೀವು ಸಂಕಟ ಪಡಬೇಡ ಶಕುನಿ ಬಾಯಿಲಿ ಮಾತು ಬರುವುದು ಆಶ್ಚರ್ಯ ಭಾಗಧೇಯಾನಿ ಭಾಗಧೇಯ ಅಂದರೆ ಭಾಗ್ಯದೇವತೆಯಾದ ಭಗವಂತ ಭಗಸ್ವರೂಪಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಡ್ತಾನೆ ಅದು ಭಾಗ್ಯ ಭಾಗದೇವತೆ ಕೊಡುವುದು ಭಾಗ್ಯ ನಮ್ಮ ಭಾಗ್ಯಕ್ಕೆ ಬರುವುದು ಭಾಗಧೇಯ ಆ ಭಾಗ್ಯವನ್ನು ನಾವು ಅನುಭವಿಸಬೇಕು ಪಾಂಡವರು ಕಾಡಲ್ಲಿದ್ದರು ಇಷ್ಟು ದಿವಸ ಇಷ್ಟು ದಿವಸ ನೀನು ಮೆರೆದೆ ನಿಮ್ಮಪ್ಪ ಕೂರ್ಣಾಗಿದ್ದರು ದೊರೆಯಾಗಿ ರಾಜ್ಯವನ್ನು ಆಳಿದ ಅವರು ಬಾಹುಬಲದಿಂದ ರಾಜ್ಯವನ್ನು ಗೆದ್ದುಕೊಂಡಿದ್ದಾರೆ ವಿಧಾನಂ ವಿವಿಧಾಕಾರಂ ಪರಂ ತೇಷಾಂ ವಿಧಾನತಃ ವಿಮುಕ್ತಾಶ್ಚಾಂದರವ್ಯಾಘ್ರ ಭಾಗಧೇಯ ಪುರಸ್ಕೃತ ಕೋಪ ಬಂತು ದುರ್ಯೋಧನನಿಗೆ ಏನು ಮಾಮ ನೀನು ಭಾಗ್ಯ ಅಂತ ಹೇಳ್ತೀಯಲ್ಲ ಅವ್ರಿಗೆ ಒಳ್ಳೇದಾಯಿತು ಅಂತ ಹೇಳ್ತೀಯಲ್ಲ ಹಾಗೆ ಏನು ಕೇಳಿದರೆ ನೋಡೋ ವಿಷವನ್ನು ಹಾಕಿ ಭೀಮನನ್ನು ಕೊಲ್ಲಬೇಕು ಅಂತ ನೋಡಿದು ಅದಾಗಲಿಲ್ಲ ಭೀಮ ಬದುಕಿದ ಅಂದರೆ ಏನರ್ಥ ಅಮೃತವನ್ನು ಕುಡಿದು ಬಂದ ಅಂದ್ರೆ ಅವರಿಗೆ ದೇವರಿದ್ದಾನೆ ಸಜೀವವಾಗಿ ಕುಂತಿ ಸಮೇತವಾಗಿ ಐವರನ್ನು ಸುಡಿಸಬೇಕು ಅಂತ ನೋಡಿದ್ವು ಅದರಿಂದಲೂ ಪಾರಾದರು ಅಂದರೆ ಏನರ್ಥ ಅವರ ಭಾಗಕ್ಕೆ ದೇವರಿದ್ದಾನೆ ಅಂತ ನಾಲ್ಕು ದಿಕ್ಕುಗಳಲ್ಲಿ ಸೈನ್ಯವನ್ನು ಕಳಿಸಿ ಜಗತ್ತನ್ನೇ ಗೆದ್ದುಕೊಂಡು ಬಂದರು ಹೋಗಲಿ ಶಿಶುಪಾಲನಾದರೂ ಸರಿ ಮಾಡ್ತಾನೆ ಅಂದರೆ ಶಿಶುಪಾಲನನ್ನು ಸ್ವಯಂ ಕೃಷ್ಣನೇ ಮುಗಿಸಿದ ಅಷ್ಟೇ ಅಲ್ಲ ನಾವು ಮಾಡಿದ್ದೆಲ್ಲ ನಮಗೆ ವಿರುದ್ಧವಾಯಿತು ತೈರ್ಲಬ್ಧ ದ್ರೌಪದಿ ಭಾರ್ಯ ದ್ರೌಪದಿ ಅವರನ್ನು ವರಿಸಿದಳು ಯಾರಿಗೂ ಭೇದನವಾಗದೇ ಇದ್ದ ಮತ್ಸ್ಯಯಂತ್ರವನ್ನು ಅರ್ಜುನ ಹೊಡೆದುಳಿಸಿದ್ದು ದೈವಕೃಪೆ ಇಲ್ಲದೆ ಬೇರೇನು ದ್ರೌಪದನಂಥವನು ಪಾಂಡವರಿಗೆ ಹೆಣ್ಕೊಟ್ಟು ಮಾವಾಗುವುದಂದ್ರೇನು ಸಹಾಯ ಪೃಥ್ವೀ ಲಾಭೇ ವಾಸುದೇವಶ್ಚ ವೀರ್ಯವಾನೇ ಸ್ವಯಂ ಶ್ರೀಕೃಷ್ಣ ಅವ್ರ ಕಡೆ ನಿಂತಿದ್ದಾನೆ ಅಜಿತಸ್ಸೋಪಿ ಸರ್ವೈರ್ಹಿ ಸುದೇವಾಸುರ ಮಾನುಷೈ ಆ ಕೃಷ್ಣ ಯಾರು ಅಂತ ಗೊತ್ತಲ್ಲ ನಿನಗೆ ಜರಾಸಂದನ್ನು ಹೇಗೆ ಹೋಲಿಸಿದ್ದ ಕಾಲಯವನನ್ನು ಹೇಗೆ ಮುಗಿಸಿದ್ದ ಕಂಸನನ್ನು ಹೇಗೆ ಮುಗಿಸಿದ್ದ ಇನ್ನೂ ಎಷ್ಟೊಂದು ಹಸುರನ್ನು ಮುಕ್ತಾಯ ಮಾಡಿದ್ದಾನೆ ಆದ್ದರಿಂದ ಇದು ನಮಗೆ ನಮ್ಮ ಪ್ರತಾಪವನ್ನು ತೋಡಿಕೊಳ್ಳೋ ಕಾಲವಲ್ಲ ಸುಮ್ಮನೆ ಇರಬೇಕು ಲಬ್ಧಶ್ಚ ಅನಭಿಭೂತಾರ್ಥೈ ಪಿತೃವಂಶ ಪೃಥ್ವೀಪತೆ ಕಾಡಲ್ಲಿ ಹುಟ್ಟಿದವರನ್ನು ವಿಧಿ ಬ್ರಾಹ್ಮಣ ರೂಪದಲ್ಲಿ ಊರಿಗೆ ಕರ್ಕೊಂಡು ಬಂತು ರಾಜ್ಯ ಕೊಡಬಾರ್ದು ಅಂತ ನಾವೆಷ್ಟೋ ಪ್ರಯತ್ನ ಮಾಡಿದೆವು ನಿಮ್ಮಪ್ಪ ಧೃತರಾಷ್ಟ್ರ ಅಷ್ಟು ಕಡಿಸಿಬಿಟ್ಟ ಈ ಭೀಷ್ಮ ಬೇರೆ ಅವನ ತಲೆ ಹಿಂಡ್ತಾ ಕಿವಿ ಹಿಂಡ್ತಾ ಕೂತಿದ್ದಾನೆ ವಿದುರ ಅಂತ ಒಬ್ಬ ಅವ್ರು ಮನೆಯಲ್ಲೇ ನಮ್ಮ ಅನ್ನವನ್ನೇ ತಿಂದು ನಮಗೆ ದ್ರೋಹವನ್ನು ಬಗೆತಾ ಇದ್ದಾರೆ ಪಾಂಡವರಿಗೆ ನೋಡು ನಾವು ನೀವು ಗೊತ್ತು ಮಾಡಿದ ಮೇಷ್ಟ್ರು ದ್ರೋಣಾಚಾರ್ಯ ಪಾಂಡವರಿಗೆ ಮನಸ್ಸನ್ನು ತೆರೆದು ವಿದ್ಯೆಯನ್ನು ಹೇಳಿಕೊಟ್ಬಿಟ್ಟ ಧನಂಜಯೇನ ಕಾಂಡೀವಂ ಅಕ್ಷವ್ಯೋ ಚಮಹೇಶುಧಿ ನಾವು ಕಾಡನ್ನು ಕೊಟ್ಟರೆ ಅವರಿಗೆ ಅದು ಊರಾಯಿತು ಕಾಂಡವ ಪ್ರಸ್ಥ ಹೋಗಿ ಪ್ರಸ್ಥವಾಯಿತು ದೇವೇಂದ್ರನನ್ನೇ ತಳೆದರು ಅಗ್ನಿಯಿಂದ ಅರ್ಜುನನಿಗೆ ಅಮೋಘವಾದಂಥ ಗಾಂಡೀವಂ ಬಿಲ್ಲು ನೋಡಿ ನಾವು ಮಾಡಿದ್ದ ಕಾಡು ಕೊಟ್ಟರೆ ಕಾಡನ್ನು ಸುಟ್ಟು ಊರು ಮಾಡಿಕೊಳ್ಳೋ ನೆಪದಲ್ಲಿ ಅವರು ಅಗ್ನಿಯ ಪ್ರಸಾದವನ್ನು ಪಡೆದುಕೊಂಡರು ಇಂದ್ರ ಪ್ರಸಾದವನ್ನು ಪಡೆದುಕೊಂಡರು ಆದ್ದರಿಂದ ಯಚ್ಚ ಸಹಾಯತಾಂ ರಾಜನ್ಹಿ ಉಕ್ತವಾನಸಿ ಭಾರತ ತನ್ಮಿತ್ಯ ಭ್ರಾತರವು ಹೀಮೆ ಆದರೆ ನಿನಗೂ ದೇವರೇನು ಕಡಿಮೆ ಮಾಡಿಲ್ಲ ನೀನು ಅನುಕೂಲವಾಗಿದ್ದೀಯೇ ನನಗೇನು ಅನುಕೂಲ ಅಂದ ದುರ್ಯೋಧನ ಶಕುನಿ ಹೇಳ್ತಾರೆ ನೂರವರು ನಿನ್ನ ತಮ್ಮಂದಿರು ನೀನು ಹೇಳ್ದಾಗ ಕೇಳ್ತಾರಲ್ಲೋ ವಿಧೇಯತೆ ಇರುವರು ಇದು ನಿನಗೆ ದೊಡ್ಡ ಸೇ ಸೇವೆಯಲ್ಲವೇ ಸೂತಪುತ್ರಶ್ಚ ಎಲ್ಲಿಯೋ ಹುಟ್ಟಿದವನು ಸೂತಪುತ್ರ ಕರ್ಣ ಅವನು ನಿನ್ನ ಕಡೆ ಬಂದು ಸೇರಿಕೊಂಡ ಗೌತಮಶ್ಚ ಮಹಾರಥ ಶಂತನು ಚಕ್ರವರ್ತಿ ಕಾಲದಿಂದ ನಮ್ಮ ಅನ್ನ ತಿಂದವನು ಕೃಪಾಚಾರ್ಯ ನಿನಗೆ ಗುರುವಾಗಿದ್ದಾನೆ ಒಬ್ಬ ಬ್ರಾಹ್ಮಣ ಈ ಕಡೆಯಲ್ಲಿ ದ್ರೋಣ ಅಥವಾ ಮಹೇಶ್ವಾಸ ಸಹ ಪುತ್ರೇಣ ವೀರ್ಯವಾನೇ ದ್ರೋಣಾಚಾರ್ಯ ನಮ್ಮ ಕಡೆ ಬಂದು ಸೇರಿಕೊಂಡ ಅದಕ್ಕೆ ಮೇಲಾಗಿ ಮಗು ಅಹಂ ಚ ಸಹಸೋದರ್ಯೈ ಶಕುನಿ ಎಂಬ ನಾನು ನನ್ನ ಸೋದರರ ಜೊತೆಯಲ್ಲಿ ಸೋಮದತ್ತನ ಜೊತೆಯಲ್ಲಿ ನಾವೆಲ್ಲ ನಿನ್ನ ಕಡೆಗಿದ್ದೇವೆ ದೇವ್ರು ನಿನಗೂ ಅನ್ಯಾಯ ಮಾಡಿಲ್ಲ ಪಾಂಡವರು ಕೊಡಬೇಕಾದನ್ನು ಕೊಟ್ಟರು ನಿನಗೂ ಕೊಟ್ಟಿದ್ದಾನಾದ್ದರಿಂದ ನೋಡೋಣ ಕಾಲ ಏನು ಮಾಡುತ್ತೆ ಕಾಲ ಏನು ಮಾಡುತ್ತೆ ಅದಕ್ಕೆ ದುರ್ಯೋಧನ ಹೇಳಿದ ಮಾಮ ನಿನ್ನ ಕೈಲಿ ನಾವು ವೇದಾಂತ ಹೇಳಲಿಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಬಂದಿಲ್ಲ ಇಲ್ಲಿ ಆ ಪಾಂಡವರು ಐಶ್ವರ್ಯ ಸಹಿಸಲಾರೆ ನಾನಂದರೆ ಅದಕ್ಕೆ ಏನಾದ್ರು ಉಪಾಯ ಮಾಡಿ ಅಂದರೆ ಅವ್ರ ಭಾಗ ಅವ್ರು ಅನುಭವಿಸ್ಲಿ ನಿನ್ನ ಭಾಗ ನೀನು ಅನುಭವಿಸು ಅಂತ ರಾಜನ್ಯಾಯ ಮಾಡ್ತಾ ಇದೆಯಲ್ಲ ನನಗೆ ಇದು ಸಮ್ಮತಿ ಇಲ್ಲ ಪಾಂಡವರದು ನನಗೆ ಬೇಕು ನನಗೆ ಬಂದದ್ದು ನನ್ನ ಸರಿ ಪಾಂಡವರ ಐಶ್ವರ್ಯವು ನನಗೆ ಬೇಕು ಅದಕ್ಕೆ ಏನಾದರೊಂದು ಉಪಾಯವನ್ನು ಹೂಡು ಅದಕ್ಕೆ ಶಕುನಿ ರಾಗವನ್ನು ಬದಲಾಯಿಸಿದ ಧನಂಜಯೋ ವಾಸುದೇವೋ ಭೀಮಸೇನೋ ಯುಧಿಷ್ಠಿರ ನಕುಲ ಸಹದೇವಶ್ಚ ದ್ರುಪದಶ್ಚ ಸಹಾತ್ಮಜೈ ನೈತೇ ಯುಧಿ ಪರಾಜೇತು ಶಕ್ಯ ದೇವಗಣೈರಪಿ ತಲೆ ಕರ್ಕೊಂಡ ಶಕುನಿ ಗಡ್ಡ ಕರ್ಕೊಂಡ ಏನೋ ನೀವು ಹೇಳೋದು ಕೇಳಿ ಸಹಾಯ ಮಾಡಬೇಕು ಅನ್ಸುತ್ತೆ ಆದರೆ ಯುದ್ಧದಲ್ಲಿ ಪಾಂಡವರನ್ನು ಗೆಲ್ಲುವುದಕ್ಕಾಗೋದಿಲ್ಲ ಧನಂಜಯನಿಗೆ ಇಂತಹ ಒಂದು ಬಿಲ್ಲು ಗಾಂಡೀವ ಸಿಕ್ಕಿದೆ ಕೃಷ್ಣ ಇದ್ದಾನವ್ರ ಜೊತೆಗೆ ವಾಸುದೇವ ಕೃಷ್ಣ ಇರೋ ತನಕ ಅರ್ಜುನ್ ಏನು ಮಾಡೋಕ್ಕಾಗೋದಿಲ್ಲ ಭೀಮಸೇನ ಭೀಮಸೇನ ಹತ್ತು ಸಾವಿರ ಆನೆ ಬಲವನ್ನು ಪಡ್ಕೊಂಬಂದಿದ್ದಾನೆ ಯುಧಿಷ್ಠಿರ ಯಾವನು ಶಾಂತವಾಗಿರ್ತಾನೆಯೋ ಅವನ ಕೋಪಕ್ಕೆ ನಾವು ಹೆದರಬೇಕಾಗತ್ತೆ ನಕುಲ ಸಹದೇವರ ಜೊತೆಗೆ ಸೇರಿಕೊಂಡಿದ್ದಾರೆ ಸೇರಿಕೊಂಡಿದ್ದಾರಾದ್ದರಿಂದ ಭೂಮಂಡಲದಲ್ಲಿ ಇವತ್ತು ದೊರೆಗಳು ಯಾರ್ಯಾರು ಪಾಂಡವರ ಕಡೆ ಇದ್ದಾರೆ ಅವರು ಶಾಶ್ವತವಾಗಿ ಪಾಂಡವರ ಕಡೆಯೇ ಉಳಿಯಬೇಕಂತ ನಿಯಮ ಏನಿಲ್ಲ ರಾಜಕಾರಣದಲ್ಲಿ ಮಿತ್ರನೂ ಇಲ್ಲ ಶತ್ರುವೂ ಇಲ್ಲ ಇವತ್ತೆಲ್ಲ ಕೇಳ್ತೇವೆ ನೋಡ್ತೀರಿ ಪಾರ್ಟಿಗಳು ಜಗಳ ಮಾಡ್ತಾರೆ ಒಂದಾಗ್ತಾರೆ ಅವರನ್ನು ನಮ್ಮ ಕಡೆ ಸರ್ಕೊಳ್ಳೋಕೆ ಒಂದೇ ಒಂದು ಉಪಾಯ ಅಂದರೆ ಕಿವಿಯಲ್ಲಿ ಕರೆದು ಹೇಳ್ತಾನೆ ದುರ್ಯೋಧನನಿಗೆ ಶಕುನಿ ಇಲ್ಲಿ ನೋಡು ಈ ಯುಧಿಷ್ಠಿರ ಧರ್ಮರಾಜ ಅಂತ ನೀವು ಕರಿತೀರಲ್ಲ ಲೋಕ ಕರೀತದಲ್ಲ ಇವನಿಗೊಂದು ಕೆಟ್ಟ ಚಟವಿದೆ ಜೂಜಾಡುವುದು ದ್ಯೂತಪ್ರಿಯಶ್ಚ ಕೌಂತೆಯ ನ ಸ ದೇವಿತು ಆದರೆ ಜೂಜಾಡೋಕೆ ಬರುವುದಿಲ್ಲ ಇದು ನಿಜವೇ ಅಂತ ನೀವು ಕೇಳ್ಬೋದು ಇಲ್ಲಿ ಬಹಳ ಧರ್ಮ ಸೂಕ್ಷ್ಮ ದೊಡ್ಡದೊಂದು ಕೂತಿದೆ ಅರವತ್ನಾಲ್ಕು ಕಲೆಗಳು ಅಂತ ಹೇಳ್ತೇವೆ ಹದಿನಾಲ್ಕು ವಿದ್ಯಾಸ್ಥಾನಗಳು ಅಂತ ಹೇಳ್ತೇವೆ ನಾಲ್ಕು ವೇದಗಳು ಆರು ಅಂಗಗಳು ಷಡಂಗಗಳು ನಾಲ್ಕು ವೇದಗಳು ಆರು ಅಂಗಗಳು ಹದಿನಾಲ್ಕು ವಿದ್ಯಾಸ್ಥಾನಗಳು ಅರವತ್ನಾಲ್ಕು ಕಲೆಗಳು ಇವೆಲ್ಲವೂ ಚಕ್ರವರ್ತಿ ಗೊತ್ತಿರಬೇಕು ಅಂತಾರೆ ಅರವತ್ನಾಲ್ಕು ಕಲೆಗಳಲ್ಲಿ ಜೂಜಾಡುವುದು ಒಂದು ಕದಿಯುವುದು ಒಂದು ದೊರೆಗ್ಯಾತಕಬೇಕು ಅಂತ ಕೇಳಿದ್ರೆ ಜೂಜಾಡ ಮಾಡುವ ನೆಪದಲ್ಲಿ ದುಷ್ಟರ ಆಸ್ತಿಯನ್ನು ಕದಿಯಬೇಕು ಕಳ್ಳತನ ಮಾಡುವ ನೆಪದಲ್ಲಿ ದುಷ್ಟರನ್ನು ಕದಿಯಬೇಕು ರಾಜನಿಗೆ ಪ್ರತಿಸ್ಪರ್ಧಿಗಳು ಯಾರು ಇರ್ತಾರೆ ಅವರನ್ನು ನಿರ್ಣಯ ಮಾಡಬೇಕು ಅಂತಃಶತ್ರುಗಳು ಬಹಿಶತ್ರುಗಳು ಅಂತ ಹೇಳ್ತೇವೆ ಆದ್ರೂ ಧರ್ಮರಾಜ ಒಂದು ದೃಷ್ಟಿಯಲ್ಲಿ ಅದನ್ನು ಕಲಿತುಕೊಳ್ಳಬೇಕಾಗಿತ್ತು ಆದರೆ ಅವನಿಗೆ ಅದರಲ್ಲಿ ಅಷ್ಟೊಂದು ಬುದ್ಧಿ ಇಲ್ಲ ಒಂದು ಕೆಲಸ ಮಾಡೋಣ ಅವನೊಂದು ಪ್ರತಿಜ್ಞೆ ಮಾಡಿದ್ದಾನೆ ಇನ್ನು ಮುಂದೆ ಹದಿಮೂರು ವರ್ಷ ದಾಯಾದಿಗಳು ನಾವು ಹೇಳಿದಂತೆ ಕೇಳ್ತೇನೆ ಅಂತ ಒಂದು ಪ್ರತಿಜ್ಞೆ ಎರಡನೇದು ಇನ್ನೊಂದು ಪ್ರತಿಜ್ಞೆ ಇದೆ ಏನು ಪ್ರತಿಜ್ಞೆ ನಾನಾಗಿ ಜೋಜಾಡುವುದಿಲ್ಲ ಇನ್ನೊಬ್ಬರು ಕರೆದ್ರೆ ಬಿಡುವುದಿಲ್ಲ ಸಮಾಹೂತಶ್ಚ ರಾಜೇಂದ್ರ ನ ಶಕ್ಷತಿ ನಿವರ್ತಿತು ಕೆಲವರು ಹೇಳ್ತಾರೆ ಸ್ವಾಮಿ ನಾನಾಗಿ ಬಾಟ್ಲಿ ಹಾಕುವುದಿಲ್ಲ ಇನ್ನೊಬ್ಬರು ಕೊಟ್ಟರೆ ಬಿಡುವುದಿಲ್ಲ ಅಂತ ಹೇಳಿದಾಗೆ ಇವರನ್ನು ಕುಡುಕರಲ್ಲಿ ಸೇರಿಸ್ತೀರಾ ಕುಡುಕರಲ್ದೇ ಇದ್ದವರಲ್ಲಿ ಸೇರಿಸ್ತೀರಾ ಇದು ಒಂದು ಶಾರ್ಟ್ ಕಮ್ ಎಂಥ ಪರಿಪೂರ್ಣನಲ್ಲಿಯೂ ದೊಡ್ಡವರಲ್ಲಿಯೂ ಒಂದೊಂದು ದೋಷ ಇರ್ತದೆ ಧರ್ಮರಾಜನಲ್ಲಿ ದೋಷವಿತ್ತು ಈ ದೋಷವನ್ನು ಮುಂದೆ ವನಪರ್ವದಲ್ಲಿ ಒಬ್ಬ ಮಹರ್ಷಿಯಿಂದ ಆ ದ್ಯೂತ ವಿದ್ಯೆಯನ್ನು ಕಲಿತು ಇನ್ನೊಂದು ಸಲ ಕವರು ಕರೆದಿದ್ದರು ಅವರ ಸರಸ್ಸವನ್ನು ಕಸಿದುಕೊಳ್ಳುವ ಶಕ್ತಿಯನ್ನು ಪಡೆಯುತ್ತಾನೆ ವನಪರ್ವದಲ್ಲಿ ಕಥೆಯನ್ನು ನೋಡ್ತೇವೆ ಈಗ ಸದ್ಯದಲ್ಲಿ ಶಕುನಿ ಹೇಳ್ತಾನೆ ಅವನನ್ನು ಜೂಜು ಕರೆಯೋಣ ಜೂಜು ಕರೆದ್ರೆ ಬರ್ತಾನೆ ಅವನು ಅದನ್ನು ನನಗೆ ಕೂಡ ಕೆಲಸವನ್ನು ನಮ್ಮೂರಿಗೆ ಹೋಗೋಣ ನಮ್ಮೂರಿಗೆ ಹೋಗಿ ನಾವು ಒಂದು ಇಂಥ ಸಭಾಮಂಟಪವನ್ನು ಮಾಡೋಣ ಆದರೆ ಅದು ಜೂಜಿನ ಅಡ್ಡೆ ಆಗಿರಬೇಕು ಕಣ್ಣಿ ಕಾಣಿಸಬಾರ್ದು ಯಾರಿಗೂ ನೋಡಿದರೆ ನಿಮ್ಮ ತಂದೆಯನ್ನು ಪುಸಲಾಯಿಸಿ ಅವನನ್ನು ಒಪ್ಪಿಸುವುದು ಒಂದೇ ನಿನ್ನ ಕರ್ತವ್ಯ ನಾವು ಹೇಗೆ ಅಲ್ಲಿ ಹೋಗಿ ಇಂದ್ರಪ್ರಸ್ಥದಲ್ಲಿ ಕೆಲವು ದಿವಸ ಇದ್ದು ಬಂದವು ಪಾಂಡವರೇ ನನ್ನ ಮಗ ಒಂದು ಉತ್ಸವ ಮಾಡ್ತಾನೆ ನೀವು ಬನ್ನಿ ಅಂತ ಉಪಾಯದಲ್ಲಿ ಕರೆದು ಆ ಉತ್ಸವ ಹಂತದಲ್ಲಿ ಜೂಜಿಗೆ ಅವನನ್ನು ಆಹ್ವಾನ ಮಾಡಿದರೆ ಮುಂದಿನ ಕೆಲಸ ನನಗೆ ಬಿಡು ಸರ್ವಸ್ವವನ್ನು ಬಾಹುಬಲದಿಂದ ಗೆದ್ದದ್ದನ್ನು ನಿನ್ನದನ್ನಾಗಿ ಮಾಡ್ತೇನೆ ಎಂಬುದಾಗಿ ಶಕುನಿ ಹೊಂಚನ್ನು ಹಾಕ್ತಾನೆ ಇದು ಕಥೆ ಮುಂದೆ ಹೇಗೆ ಬೆಳೆಯುತ್ತೆ ನೋಡೋಣ